ದ್ರೌಪದಿ ಒರಲುವುದು ಭೀಷ್ಮ ಅಸಹಾಯಕನಾಗಿರುವುದು ಪಾಂಡವರು ತಟಸ್ಥರಾಗಿರುವುದು ಒಂದೇ ಸಮ ಇವು ಅಳ್ತಾ ಇರುವುದು ಇದನ್ನು ನೋಡಿ ದುಶ್ಯಾಸನಿಗೆ ಪ್ರೋತ್ಸಾಹವಾಯಿತು ದುಃಶಾಸನ ಪುರುಷಾಣಿಯ ಪ್ರಿಯಾಣಿ ವಾಕ್ಯಾನ್ಯುವಾಚ ಅಮಧುರಾಣಿ ಚೈವ ತಾಂ ಕೃಷ್ಯಮಾಣಾಂಚ ರಜಸ್ವಲಾಂಚ ಸ್ರಸ್ತ ಉತ್ತರೀಯಾಂ ಮತದರ್ಹಮಾಣಾಂ ವೃಕೋದರ ಪ್ರೇಕ್ಷಯುಧಿಷ್ಠರಂಚಾಚಕಾರ ಕೋಪಂ ಪರಮಾರ್ಥರೂಪ ದುಶಾಸನ ಅವಾಚ್ಯವಾಗಿ ಕೆಟ್ಟ ಕೆಟ್ಟ ಮಾತುಗಳನ್ನಾಡ್ತಿದ್ದಾನೆ ಬಂಧಗಿ ಸೂಳೆ ಚಾರಿತ್ರ ತಪ್ಪಿದವಳೆ ಎಂಬುದಾಗಿ ದ್ರೌಪದಿಗೆ ಪಾಂಡವರನ್ನ ಷಂಢರು ನಪಂಸಕರು ಜೊಳ್ಳು ಎಳ್ಳೆ ಕಾಡುಗಳು ಅಂತ ಹೀಗೆಲ್ಲ ಬಾಯಿಗೆ ಬಂದ ಹಾಗೆ ಅವನ ಸ್ವಭಾವವೇ ಎಷ್ಟು ಅದನ್ನು ಕೇಳಿದ ಭೀಷ್ಮ ಕೆಂಡು ಕೆಂಡವಾಗ್ತಾ ಇದ್ದಾನೆ ದ್ರೌಪದಿಯ ಮೇಲೆ ಹೊದ್ದುಕೊಂಡಿದ್ದ ಭಾಗ ಜಾರುವುದಕ್ಕೆ ಆರಂಭವಾಯಿತು ದಾಸನಾಗಿದ್ದೇನೋ ಅದನ್ನು ಮರೆತು ಬಿಟ್ಟ ಅವನು ಅವನು ಹೇಳಿದ ಭವಂತಿಗೆ ಹೇ ಬಂಧಕ್ಕೆ ಹಾಕಿದವ ನಾಮ್ ಯುಧಿಷ್ಠಿರ ಹೇ ಧರ್ಮರಾಜ ಎಷ್ಟೋ ಜನರ ಮನೆಯಲ್ಲಿ ಸೂಳೆಯರು ಅಂತಿರ್ತಾರೆ ಬಂಧಕಿಗಳು ಅಂಥವರ ಮೇಲೆ ಅಭಿಮಾನ ಇರ್ತಕ್ಕಂಥ ಅವಳನ್ನು ಇಟ್ಟುಕೊಂಡವರು ಕೂಡ ಸೂಳೆಯರನ್ನಿಟ್ಟು ಜೂಜಾಡೋದಿಲ್ಲ ಏನೆಂತ ಧರ್ಮರಾಜನು ಐವರ ಪತ್ನಿಯನ್ನು ಇಟ್ಬಿಟ್ಟಿದ್ಯಲ್ಲ ತಾಭಿಹಿ ಊತ ನ ದೇವ್ಯಂತಿ ದಯಾ ಚೈವ ಸ್ಥಿತಾಸ್ವಪಿ ಕಟ್ಟಿಕೊಂಡ ಹೆಂಡತಿ ಇಟ್ಟುಕೊಂಡ ಯಾವಳು ಒಬ್ಬಳು ಅವರಲ್ಲಿಯೂ ಕರುಣೆ ತೋರ್ ಸೌರ್ಯರ್ತಾರ ಲೋಕದಲ್ಲಿ ನೀ ಮಾಡಿದ್ದೇನು ಯಾರನ್ನು ಕೇಳಿದ್ದೀಯ ನೀನು ಈ ಮಂತು ಅತಿಕ್ರಮಂ ಮನ್ಯೆ ದ್ರೌಪದಿ ಯತ್ರ ಪಣ್ಯತೆ ಧರ್ಮದ ಅತಿಕ್ರಮಣ ಮಾಡಿದ್ದೀಯ ನೀನು ಯೇಷಾ ಹಿ ಅನರ್ಹತಿ ಬಾಲ ಪಾಂಡವಾನ್ ಪ್ರಾಪ್ಯ ಕೌರವೈಹಿ ಇವಳಿಗೆ ಈ ಸ್ಥಿತಿ ಉಂಟು ಮಾಡುವುದಕ್ಕೋಸ್ಕರವಾಗಿ ಮತ್ಸ್ಯಂತ್ರದಲ್ಲಿ ಅರ್ಜುನ ಬೇಯಿಸಿದ್ನೆ ಅದಕ್ಕಾಗಿ ನಾವು ಕೈ ಹಿಡಿದೇವೆ ತ್ವತ್ಕೃತಂ ಕ್ಲಿಶ್ಯತೆ ಕ್ಷುದ್ರೈಹಿ ನೀ ಮಾಡಿದ ಅನರ್ಥದಿಂದ ನಾವು ಐವರು ಕಷ್ಟಪಡುವ ಸ್ಥಿತಿಯಾಯಿತು ಒಂದು ಹೆಂಗಸಿನ ಕಷ್ಟವನ್ನು ಧರ್ಮಪತ್ನಿಯ ಕಷ್ಟವನ್ನು ನೋಡ್ತಾ ಇಲ್ಲ ದೇಸಾದೇವ ನಮ್ಮ ಅಣ್ಣನ ತೋಳನ್ನು ಸುಟ್ಟು ಬಿಡ್ತೇನೆ ಕಾಣೋ ಬೆಂಕಿ ತೊಗೊಂಡು ಬಾರೋ ನೀನು ಬಾಹುತೆ ಸಂಪ್ರದಕ್ಷಾಮಿ ಸಹದೇವ ಅಗ್ನಿಮಾನಯ ಭೀಮ ಒಬ್ಬನೇ ಗಂಡು ಹೀಗೆ ಹುಡುಗಾಡಿದ ಅದನ್ನು ಕೇಳಿ ಅರ್ಜುನ ಭೀಮನನ್ನು ಸಮಾಧಾನ ಮಾಡ್ತಾನೆ ಪರ ಇಷ್ಟೇ ನಾಶಿತಂನು ನಮ್ಮ ಋಷಂ ಸೈಹಿ ಧರ್ಮ ಗೌರವಂ ಅಣ್ಣ ಅಣ್ಣ ಇದೇನು ಸಭೆಯಲ್ಲಿ ನಾವು ನಾವೇ ಜಗಳ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಇದನ್ನು ಎಲ್ಲವೇ ಕೌರವರು ಬಯಸ್ತಾ ಇರುವುದು ಇಲ್ಲಿ ತನಕ ನಾವು ಸಹಿಸಿಕೊಂಡಿದ್ದೇವೆ ಅಣ್ಣ ಇದ್ರದ್ದು ಏನೋ ಮರ್ಮ ಇಟ್ಟಿರಬೇಕು ಭ್ರಾತರಂ ಧಾರ್ಮಿಕಂ ಜ್ಯೇಷ್ಠಂ ಕೋ ಅತಿ ವರ್ತಿತು ಮರ್ಹತಿ ಕೋಪಕ್ಕೆ ಕಾಲವಲ್ಲ ಎಂಬುದಾಗಿ ಅರ್ಜುನ ಸಮಾಧಾನ ಮಾಡುವುದಕ್ಕೆ ಹೋದ ಇನ್ನಷ್ಟು ಹೇಳಿಬಿಟ್ಟ ಭೀಮಸೇನ ಏವಮಸ್ಮಿನ್ ಕೃತಂ ವಿದ್ಯಾಂ ಯಜನಾಹಂ ಧನಂಜಯ ದೀಪ್ತೇಜ್ನವೂ ಸಹಿತವು ಬಾಹು ನಿರ್ದಯ ಎಂಬಲಾದಿವ ಇವನು ಕಲಿತಿದ್ದು ಕೆಟ್ಟ ವಿದ್ಯೆ ಎಷ್ಟು ಹೊತ್ತು ಬರೀ ಸಹನೆ ಎನ್ನುವುದು ಒಂದು ದುರ್ವಿದ್ಯೆ ಇವತ್ತು ನಾ ಸುಟ್ಟೇ ತೀರಬೇಕು ಅಂತ ಹೇಳುವಾಗ ಈ ಅಣ್ಣ ತಮ್ಮಂದ್ರ ಜಗಳದ ಮಧ್ಯದಲ್ಲಿ ವಿಕರ್ಣನೆಂಬುವನು ಮೇಲಕ್ಕೆದ್ದ ನೂರವರು ಕೌರವರಲ್ಲಿ ಅವನೊಬ್ಬ ಕೊಂಚ ಧರ್ಮಾತ್ಮ ಇದ್ದ ಅವನು ಎದ್ದು ನಿಂತ ಸಭೆಯಲ್ಲಿ ರೂಲಿಂಗ್ ಅವನೊಬ್ಬನೇ ಹೇಳಿದವನು ಕೌರವರ ಕಡೆಯಲ್ಲಿ ಯಾಜ್ಞಸೇನಿ ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಮೊದಲು ಕೊಡಿ ಅವಳನ್ನು ಬಿಟ್ಬಿಡು ದುಶಾಸನ ಈ ಮಾಡ್ತಕ್ಕದ್ದಲ್ಲ ಅವಿವೇಕೇನ ವಾಕ್ಯಸ್ಯ ನರಕ ಸದ್ಯೇವನಃ ಅವಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡದೆ ಅಂದ್ರೆ ಅಷ್ಟು ಜನ ನರಕಕ್ಕೆ ಹೋಗ್ಬಿಡ್ತೇವೆ ಕಾಮಕ್ರೋಧವು ಸಮುತ್ಸೃಜ್ಯ ತೇ ಬ್ರುವಂತು ಯಥಾಮತಿ ಈ ಸಭೆಯಲ್ಲಿ ಕಾಮಕ್ರೋಧಗಳನ್ನು ಬಿಟ್ಟು ಹಿರಿಯರೆಂಬವರು ಹೇಳಿ ನಾವು ಚೋಟುದ್ದ ಇರ್ತಕ್ಕ ಹುಡುಗ ನಾ ಹೇಳೋದಲ್ಲ ಮೃಗಯಾಂ ಪಾನಂ ಅಕ್ಷಾಂಶ ಗ್ರಾಮೇ ಚೈವ ಅತಿರಕ್ತತಾಂ ಜೇತೇಶು ಹುಯಿ ನರಸಕ್ತ ಧರ್ಮ ಮುತ್ಸೃಜ್ಯ ವರ್ತತೆ ಹೇಳ್ರಿ ಭೀಷ್ಮರೇ ದ್ರೋಣರೇ ಅತಿಯಾಗಿ ಬೇಟೆಯಾಡುವುದು ಕುಡಿಯುವುದು ಜೂಜೆಂಬುದು ಧರ್ಮಶಾಸ್ತ್ರಗಳಲ್ಲಿ ದೊರೆಗೆ ಇರಬಾರದ ದೋಷಗಳು ಅಂತ ಹೇಳ್ತಾರೋ ಇಲ್ಲವೋ ಬಾಯ್ಬಿಟ್ಟು ಹೇಳಿ ಇದು ದೋಷವೋ ಇಲ್ವೋ ರಾಜದೋಷ ಅಂತ ದೋಷದಲ್ಲಿ ಸಕ್ತ ಸಿಕ್ಕಿಕೊಂಡವನು ಧರ್ಮ ಮುತ್ಸೃಜ್ಯ ಬರ್ತತೆ ಅವನು ಧರ್ಮದಿಂದ ನಡೆಯುವುದು ಶಕ್ಯವೇ ಇಲ್ಲ ಅಧರ್ಮದಿಂದಲೇ ಮಾಡ್ತಾನೆ ಆದ್ದರಿಂದ ಎಂಚ ಕೀರ್ತಿತ ಕೃಷ್ಣ ಸೌಬಲೇನ ಲಾ ಪಾಯಿಂಟ್ ಎತ್ತಿದ ದ್ರೌಪದಿಯನ್ನು ಒಡ್ಡಿದ್ದೇನೆ ಅಂತ ಹೇಳಿದವರು ಯಾರು ಆ ಸೂಚನೆ ಕೊಟ್ಟವನು ಸೌಬಲ ಅಂದರೆ ಶಕುನಿಯ ಒಡ್ಡಿದ್ದಾನೆ ಇವನು ಸುಮ್ಮನೆ ಹೂ ಅಂತ ಹೇಳಿದ್ನೇ ಹೊರತು ಸ್ವಂತ ಬುದ್ಧಿಯಿಂದ ಮಾಡಲಿಲ್ಲ ಇನ್ನೊಬ್ಬನ ಹೆಂಡತಿಯನ್ನು ಒಡ್ಡುವುದಕ್ಕೆ ಈ ಶಕುನಿ ಯಾರು ಅನುಮೋದಿಸುವುದಕ್ಕೆ ಧರ್ಮರಾಜ ಜೋಜನ ಹುಚ್ಚಿನ ಭರದಲ್ಲಿ ಹೇಳಿದ್ನೇ ಹೊರತು ಸ್ವಂತ ಬುದ್ಧಿಯಿಂದ ಹೇಳಲಿಲ್ಲ ತಸ್ಮಿನ್ ನುಬರತೆ ಶಬ್ದೇ ಆದ್ದರಿಂದ ಇದು ರೂಲಿಂಗ್ ಇದು ಮಾಡಿದ್ದು ಸರಿಯಲ್ಲ ಅಂತ ಹೇಳಿ ಅವನು ಕೂತ್ಕೊಂಡು ಕೂಡಲೇ ಸಭೆ ಬೆರಗಾಗಿ ಹೋಯಿತು ಎಲ್ಲಿಂದ ಬಂದ ಇವನು ಕೌರವರ ಮಧ್ಯದಿಂದ ಬಲ ಪಾಯಿಂಟ್ ಅಂತ ಅಂಥೇಳಿ ಮಾಡಿದ್ದೆಲ್ಲ ವ್ಯರ್ಥವಾಯ್ತಲ್ಲ ಅಂತ ಕರ್ಣ ಮೇಲೆ ಕೆದ್ದ ಆ ಸಭೆಯಲ್ಲಿ ಲೇ ವಿಕರ್ಣ ಬಾಯಿ ಮುಚ್ಕೊಂಡು ಕೂತ್ಕೋ ನೀ ದುರ್ಯೋಧನಿಗಿಂತ ಬುದ್ಧಿವಂತನೇ ನೀ ಭೀಷ್ಮನಿಗಿಂತ ಬುದ್ಧಿವಂತನೇ ಸಭೆಯಲ್ಲಿ ಅವರೆಲ್ಲ ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಅದು ಯಾರಾದರೂ ಒಡ್ಡಿರಲಿ ಯಾರಾದರೂ ಧರ್ಮರಾಜ ಒಪ್ಪಿಕೊಂಡನೋ ಇಲ್ವೋ ಒಪ್ಪಿಕೊಂಡ ಮೇಲೆ ಮುಗಿದು ಹೋಯಿತು ಎಂಬುದಾಗಿ ಏನು ಅನೇಕ ವಾಕ್ಯಗಳಲ್ಲಿ ಕರ್ಣ ಏನು ಅಪಲಾಪಗಳನ್ನು ಮಾಡ್ತಾನೆ ಇದನ್ನೆಲ್ಲ ಮುಚ್ಚಿಟ್ಟುಬಿಡ್ತಾರೆ ನಮ್ಮ ಕನ್ನಡದ ಕವಿಗಳು ಗಾದಿ ಬಲಂ ನಾಶೇತೆ ಶರೀರಸ್ಥೋಪಿ ಸಂಭೃತಃ ನಮ್ಮ ಶರೀರದಲ್ಲಿಯೇ ಹುಟ್ಟಿದರೂ ವ್ಯಾಧಿ ಎಂಬುದು ಶರೀರವನ್ನು ಸುಡುವಂತೆ ಇರೋ ದುರ್ಯೋಧನ ನಿಂಬು ವಂಶದಲ್ಲೇ ಹುಟ್ಟಿದೆ ಈ ವಿಕಾರಣ ನಿಮ್ಮನ್ನೇ ಸುಡ್ತಾನೆ ನಾವು ಮಾಡ್ತಾ ಇರೋ ಕೆಲಸಕ್ಕೆ ಕಲ್ಲು ಹಾಕ್ತಾ ಇದ್ದಾನೆ ನಮಗೆ ಬೇಕಾದ್ದು ಪಾಂಡವರ ರಾಜ್ಯ ಈ ದ್ರೌಪದಿ ಎಂಬುದು ಇವನು ಧರ್ಮದ ಗುಟ್ಟನ್ನು ಎಬ್ಬಿಸಿ ಏನೇನೋ ಮಾಡ್ತಾ ಇದ್ದಾನೆ ಲೇ ವಿಕರ್ಣ ನಾವು ಎಲ್ಲೋ ಮೋಸ ಮಾಡಿದೆವು ಒಡ್ಡು ಅಂತ ಅವನು ಹೇಳಿದ ಹೇಳಿರ್ಬೋದು ಶಕುನಿ ಒಡ್ಡೋದಿಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ ಧರ್ಮರಾಜ ಆದರೆ ಅದಕ್ಕೆ ತಾನೇ ಒಪ್ಪಿಕೊಂಡು ಹೆಂಡತಿಯನ್ನು ವರ್ಣಿಸಿದ್ದಾನೆ ಧರ್ಮದಿಂದಲೇ ದಾಳವನ್ನು ಬಿಟ್ಟಿದ್ದೇವೆ ಧರ್ಮದಿಂದಲೇ ಧರ್ಮರಾಜ ಸೋತಿದ್ದಾನೆ ಆದ್ದರಿಂದ ಏವಂ ಧರ್ಮಜಿತಾಂ ಕೃಷ್ಣ ಎಂಥ ರೋಲಿಂಗ್ ನೋಡಿ ಜೂಜಾಡಿದ್ದು ಶಾಸ್ತ್ರಬದ್ಧವಾಗಿದೆ ದ್ರೌಪದಿಯನ್ನ ಪಾಂಡವರು ಕಳ್ಕೊಂಡದ್ದು ಧರ್ಮಬದ್ಧವಾಗಿದೆ ಅನುಜ್ಞಾತ ಚ ಪಾಂಡವೈ ಕೀರ್ತಿತ ದ್ರೌಪದಿ ವಾಚ ಅವನು ಹೇಳಿರ್ಬೋದು ಅನುಮೋದನೆ ಮಾಡಿದವನು ಅನುಜ್ಞೆ ಕೊಟ್ಟವನು ಧರ್ಮರಾಜ ಮನ್ಯಸೇವಾ ವಾಸವಾಮೇತಾಮ್ ಆ ಏಕವಾಸಸಂ ಎರಡನೇದು ಯಾವುದೇ ಹೆಂಗಸನ್ನು ಎಂಥ ಸಮಯದಲ್ಲಿಯೂ ಒಂಟಿ ವಸ್ತುದಲ್ಲಿ ಸಭೆಗೆ ಎಳ್ಕೊಂಬರ್ತಕ್ಕದ್ದಲ್ಲ ಅಂತ ನೀ ಹೇಳುವ ಪಕ್ಷದಲ್ಲಿ ನಾ ಹೇಳ್ತೇನೆ ಅವಳು ಒಂಟಿ ವಸ್ತ್ರವನ್ನು ಹುಟ್ಟಿದ್ದು ತಪ್ಪು ಯಾತಕ್ಕೆ ಅಂತ ಕೇಳಿದ್ರೆ ಏಕೋ ಭರ್ತ ಸ್ತ್ರೀಯ ದೇವೈ ವಿಹಿತ ಕುರುನಂದನ ಒಂದು ಹೆಣ್ಣಿಗೆ ಒಂದೇ ಗಂಡ ಎಂಬುವುದು ಧರ್ಮಶಾಸ್ತ್ರ ಹೇಳಲ್ಪಟ್ಟಿದೆ ಈ ಅಂತೂ ಅನೇಕ ವಶಗ ಬಂಧಕೀತಿ ವಿನಿಶ್ಚಿತ ಐವರು ಗಂಡಂದನ ಮಾಡಿಕೊಂಡವಳು ಅವಳು ವೇಶ್ಯೆ ಇವಳು ಸುಳೆಯ ಹೊರತು ಬೇರೆಯಲ್ಲ ಅಸ್ಯ ಸಭಾಮಾನಯನಂ ನ ಚಿತ್ರಮಿತಿ ಮೇಮತಿ ಸಭೆಯಲ್ಲಿ ವೇಷಾಸ್ತ್ರೀಯರು ಬರ್ತಾರೆ ಕುಣಿತಾರೆ ವಿಲಾಸಿನಿಯರು ಹೋಗ್ತಾರೆ ಯಾಕೆ ಬರಬಾರ್ದು ಅವಳು ಸಭೆಯೇ ಅವಳು ರಜಸ್ವಲೆ ಆಗಿರ್ಬೋದು ಅದು ನಮ್ಮ ತಪ್ಪೇನು ಜೂಜಾಡೋ ಹೊತ್ತಲ್ಲಿ ಅವಳು ಆ ರೀತಿ ಇದ್ರೆ ನಾವೇನು ಮಾಡೋಕ್ಕಾಗತ್ತೆ ಆದ್ದರಿಂದ ಏಕಾಂಬರಧರತ್ವಂ ವಾಪಿ ಅಥವಾಪಿ ವಿವಸ್ತ್ರತ ಒಂಟಿ ವಸ್ತ್ರವನ್ನೇ ಉಳ್ಳಿ ಬೆತ್ತಲೆಯೇ ಇರಲಿ ಯಚ್ಚೈಷಾಂ ದ್ರವಿಣಂ ಯಾ ಚೈಷ ಏ ಚ ಪಾಂಡವ ಈ ಪಾಂಡವರು ಏನೇನು ಐಶ್ವರ್ಯ ಇಟ್ಕೊಂಡಿದ್ರು ರಾಜ್ಯ ಭೋಗ ಕೋಶ ರಥ ಎಲ್ಲವನ್ನೂ ಸೋತಿದ್ದ ಮೇಲೆ ಅದರಂತೆಯೇ ಆ ನಿರ್ಜೀವ ವಸ್ತುಗಳಂತೆಯೇ ದ್ರೌಪದಿಯು ಕೂಡ ಪಾಂಡವರ ಸೇರಿದ ಒಂದು ವಸ್ತುವೆ ಹೊರತು ಭೂಮಿ ಅಂತ ಬೇರೆಯಲ್ಲ ಅದನ್ನು ದುಶಾಸನ ಸುಬಾಲೋಯಂ ವಿಕರ್ಣ ಪ್ರಾಜ್ಞಮಾದಿಕ ದುಮ್ ಬುದ್ಧಿವಂತನಂತ ಮಾತನಾಡ್ತಾನೆ ದಡ್ಡ ಈ ವಿಕರ್ಣ ತಡ್ರಿ ಅವನು ಸಭೆಯಿಂದ ಆಚೆಗೆ ಯಾಕೋ ಹಿಂದೆ ಮುಂದೆ ನೋಡ್ತಿದ್ದೀಯೇ ದುಶಾಸನ ಪಾಂಡವರನ್ನು ಬೆತ್ತಲೆ ಮಾಡೋ ಯಾತಕ್ಕೆ ಅಂದರೆ ದಾಸರಿಗೆ ಯಜಮಾನರೆದರಿಗೆ ಬಟ್ಟೆ ಉಟ್ಕೊಳ್ಳೋಕೆ ಅಧಿಕಾರವಿಲ್ಲ ಅವರು ರೌಟ್ ಇವನು ಕರ್ಣ ಹೇಳುವಂಥ ಮಾತು ಕನ್ನಡದವ್ರು ನಾವು ಹೊಗಳುತ್ತೇವೆ ಕರ್ಣನನ್ನು ಪಾಂಡವಾನಾಂಚವಾಸಾಂಸಿ ದ್ರೌಪದ್ಯಾಶ್ಚಾಪಿ ಉಪಾಹಾರ ದುರ್ಯೋಧನ ಬಾಯಲ್ಲಿ ಬರಲಿಲ್ಲ ದ್ರೌಪದಿ ಹುಟ್ಟಿರೋ ಬಟ್ಟೆಯನ್ನು ಪಾಂಡವರು ಹುಟ್ಟಿರೋ ಬಟ್ಟೆಯನ್ನು ನಿರ್ದಾಕ್ಷಿಣ್ಯವಾಗಿ ಕಳಿಸಿ ಹಾಕು ನೀನು ಅಂತ ಹೇಳಿದ ಕೂಡಲೇ ಪಾಂಡವರು ಅಯ್ಯೋ ವಿಧೇ ಅಂತ ನಿಟ್ಟುಸಿರಿಬಿಟ್ಟು ತೊಚ್ಚುತ್ವ ಪಾಂಡವ ಸರ್ವೇ ಸ್ವಾನಿವಾಸಾಂಸಿ ಭಾರತ ಅವಕೀರ್ಯ ಉತ್ತರೀಯಾಣಿ ಸಭಾಯಾಮ್ ಸಮಪಾವಿಷನ್ನೇ ಪಾಂಡವರೇನೋ ಕೌಪೀಣ ಕಟ್ಟಿಕೊಂಡಿದ್ರು ತಮಿಳುನಾಡಲ್ಲಿ ಇವತ್ತಿಗೂ ನೋಡ್ತೀರಿ ಹೊಲ ಗದ್ದೆಗಳಲ್ಲಿ ದುಡಿಯುವಂತಹ ರೈತರು ಕೇವಲ ಕೌಪೀನವನ್ನು ಉಟ್ಕೊಂಡು ಬರ್ತಾರೆ ಯಜಮಾನರು ದಟ್ಟಿ ಪಂಚ ಸುತ್ತಕೊಂಡು ತಲೆ ಮೇಲೆ ರುಮಾಲ್ ಕಟ್ಟಿಕೊಂಡು ಹಿಂದಿನವನೊಬ್ಬ ಛತ್ರಿ ಹಿಡ್ಕೊಂಡು ಮೋಜಿನಿಂದ ಬರುವುದನ್ನು ನೋಡ್ತೇವೆ ಅವನು ಸೊಂಟಕ್ಕೆ ಸುತ್ತಿರಬೇಕು ಸೊಂಟದ ಕೆಳಗೆ ಮಾತ್ರ ಬಟ್ಟೆ ಇರಬೇಕು ಅದೇ ಒಂದೇ ಒಂದು ಚೂರು ಗೀತದಾಳು ಪದ್ಧತಿ ಇವತ್ತಿಗೂ ಇದೆ ಅಲ್ಲಿ ನಮ್ಮ ಕರ್ನಾಟಕದ ಹಾಗಲ್ಲ ಪ್ರಾಯಶಃ ಒರಿಸ್ಸಾದಲ್ಲಿದೆ ಆಂಧ್ರ ಪ್ರದೇಶದಲ್ಲಿದೆ ಬಿಹಾರದಲ್ಲಿದೆ ನೇಪಾಳದ ಬಾರ್ಡರ್ ಯು ಪಿನಲ್ಲಿ ಅನೇಕ ಕಡೆಗಳಲ್ಲಿ ಇನ್ನೂ ಜೀತದ ಪದ್ಧತಿ ಇದೆ ಪ್ರಾಣಿಗಳಿಗಿಂತ ಕಡೆಯಾಗಿ ನಡೆಸ್ಕೊಳ್ತಾರೆ ಅವರನ್ನು ಆ ಸ್ಥಿತಿಗೆ ತಂದುಬಿಟ್ರು ಪಾಂಡವರನ್ನು ಅವರು ಮೇಲೆ ಕೆಳಗೆ ಹುಟ್ಟಿದ್ದ ಬಟ್ಟೆಗಳನ್ನೆಲ್ಲ ಒಳ್ಳೆಯ ರೇಷ್ಮೆ ಬಟ್ಟೆಗಳನ್ನು ತೆಗೆದು ಕೇವಲ ಧಾರೆಗಳಾಗಿ ತಲೆ ತಗ್ಗಿಸಿ ಕುಳಿತುಬಿಟ್ರು ದ್ರೌಪದಿ ದ್ರೌಪದಿ ಗತಿಯೇನು ಎಷ್ಟು ಕಷ್ಟವಾಗಿದೆ ಸಂದರ್ಭ ಓದುವುದಕ್ಕೆ ಗಂಡಂದರು ತಾವು ಬಟ್ಟೆಯನ್ನು ಉಳಿಸ್ಕೊಂಡು ಹೆಂಡತಿ ಮಾನ ಉಳಿಸೋದನ್ನು ಮಾಡಲಿಲ್ಲ ತಥೋ ದುಶಾಸನೋ ರಾಜನ್ನೇ ದ್ರೌಪದ್ಯಾವಸನಂ ಬಲಾತಿ ಸಭಾ ಮಧ್ಯೆ ಸಮಾಕ್ಷಿಪ್ಯ ವ್ಯಪಾಕೃಷ್ಟು ಪ್ರಚಕ್ರಮೇ ಇದು ಪ್ರೋತ್ಸಾಹವಾಯಿತು ಕಾರಣ ಹೇಳಿದ್ರೆ ಮಾತು ನಡೀತಿರಲಿಲ್ಲ ದ್ರೌಪದಿಯ ವಸ್ತ್ರವನ್ನು ತೆಗೆದು ಮಾನಭಂಗ ಮಾಡು ಎಂಬ ಸೂತ್ರವನ್ನು ಕೊಟ್ಟ ಕರ್ಣನನ್ನು ಯಾವ ದೃಷ್ಟಿಯಿಂದ ನೀವು ಕೊಂಡಾಡ್ತೀರಿ ದುಷ್ಟ ಚತುಷ್ಟಯದಲ್ಲಿ ಅಗ್ರಗಣ್ಯನಾದವನು ನೆನೆ ಒಡೆ ಕರ್ಣ ನಮ್ಮ ನೆನೆಯ ನಮ್ಮ ಕನ್ನಡದ ಪಂಪ ಮಹಾಭಾರತದಲ್ಲಿ ಯಾರನ್ನಾರೂ ನೆನೆಯಬೇಕಾದ್ರೆ ಕರ್ಣನನ್ನ ನೆನೆಯಿರಿ ಅಂತ ಹೇಳಿದ್ದು ಮೂಲ ಭಾರತ ಧರ್ಮಕ್ಕೆ ಸೂಕ್ಷ್ಮಕ್ಕೆ ಅತ್ಯಂತ ವಿರುದ್ಧವಾಗಿದೆ ಕರ್ಣನಿಗೆ ಅನ್ಯಾಯವಾಗಿದೆ ಕುಂತಿ ಮಾಡಿದ್ದು ಅಂತ ಹೇಳ್ತಾರೆ ಕರ್ಣ ಮಾಡಿದ ಅನ್ಯಾಯವನ್ನು ನೋಡಿ ಮನುಷ್ಯನಿಗೆ ಕರ್ಮದಿಂದಲೇ ಕ್ಯಾರೆಕ್ಟರ್ ಈಸ್ ನಿಂತೇವೆ ನಿಂತೇವೆ ಶೇಕ್ಸ್ಪಿಯರ್ ಹೇಳಿದ ಮಾತು ಮನುಷ್ಯನ ನಡತೆಯಿಂದಲೇ ಉನ್ನತಿ ಅವನತಿಯ ಹೊರತು ಜಾತಿಯಿಂದಲ್ಲ ವೃಥಾ ಕಾರಣ ಸೋತ ಎಂಬುವ ಜಾತಿ ಅಂತಂದು ಇದು ಮಹಾಭಾರತದ ಮರ್ಮ ಧರ್ಮ ಸಂದೇಶ ಎಲ್ಲವನ್ನ ತೆರೆಗಳಿಗಾಗಿ ಮಾಡಿಬಿಟ್ಟಿದ್ದಾರೆ ಕೆಲವು ಕನ್ನಡದ ಕವಿಗಳು ಅದಕ್ಕಾಗಿಯೇ ನಾವು ಮತ್ತೆ ಮತ್ತೆ ಮೂಲ ಭಾರತವನ್ನು ಓದಿ ಧರ್ಮೇಚ ಅರ್ಥೇಚ ಕಾಮೇಚ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನಕೋತ್ರಚಿತ್ ನಮಗೆ ಸಾಹಿತ್ಯದ ಭಾಷೆ ಯಾವುದಾದರೂ ಪರವಾಗಿಲ್ಲ ಸಾಹಿತ್ಯದ ಹೃದಯ ಒಂದೇ ಇರಬೇಕು ಲೋಕವನ್ನು ಪೋಷಣೆ ಮಾಡತಕ್ಕದ್ದು ಇದು ಕರ್ಣನ ಮೇಲೆ ಕಿರಣ ಬೀರಿದ್ದಾರೆ ವೇದವ್ಯಾಸರು ಬಟ್ಟೆ ತೆಗೆಯೋ ಅಂತ ಇದು ತಪ್ಪು ಅಂತ ಅದನ್ನು ಕೂಡ ಹೇಳಲಿಲ್ಲ ಭೀಷ್ಮ ಸೋತಿದ್ರ ವಿಷಯ ಬೇರೆ ಒಬ್ಬ ಸ್ತ್ರೀಯನ್ನ ಸಭೆಯಲ್ಲಿ ನಿಸ್ಸಹಾಯಗಳಂತೆ ಗಂಡಂತೆದರಿಗೆ ಬೆತ್ತರೆ ಮಾಡುವುದು ಉಚಿತವೇ ಎಷ್ಟೋ ಹಳ್ಳಿಗಳಲ್ಲಿ ದಲಿತ ಮಹಿಳೆಯನ್ನು ಇವತ್ತು ಮೆರವಣಿಗೆ ಮಾಡುವುದನ್ನು ಕೇಳ್ತೇವೆ ಅದಕ್ಕಲ್ಲವೇ ರಾಷ್ಟ್ರ ಉರಿತಾ ಇರುವುದು ಅವಳು ದಲಿತರಿರ್ಬೋದು ನಿರ್ಗತಿಕರಿರ್ಬೋದು ಗ್ರಾಮದಲ್ಲಿ ವೈಮನಸ್ಸ ಇರಬಹುದು ಬೇರೆ ಬೇರೆ ಒತ್ತಡಗಳಿರ್ಬೋದು ಅಪ್ಪ ಹೆಣ್ಣೆನ್ನುವುದು ದೇವರ ಶಕ್ತಿ ಅದು ಲಕ್ಷ್ಮಿ ಅದು ಗೌರಿ ಅದು ಪಾರ್ವತಿ ಅವಮಾನ ಮಾಡತಕ್ಕದ್ದಲ್ಲ ಎತ್ರ ನಾರು ಎಷ್ಟು ಪೂಜ್ಯಂತೆ ರಮಂತೆ ತತ್ರ ದೇವತಾ ಮನುವಾದಿಗಳು ಅಂತ ಬೈತಾರೆ ಮನು ಹೇಳ್ತಾನೆ ಸ್ತ್ರೀಯರಿಗೆ ಗೌರವ ಕೊಟ್ಟಲ್ಲಿ ಮಾತ್ರ ದೇವತೆಗಳಿರ್ತಾರೆ ಸ್ತ್ರೀಯರಿಗೆ ಅಪಮಾನವಾದ ಜಾಗದಲ್ಲಿ ದೇವತೆಗಳು ಬಿಟ್ಟು ಹೋಗ್ತಾರೆ ದೇವತೆಗಳು ಬಿಟ್ಟು ಹೋದ ರಾಜ್ಯ ಊರಿದು ಬೂದಿ ಆಗ್ತದೆ ಮನು ಯಾತಕ್ಕೆ ಬೇಡ ನಿಮಗೆ ಇಂಥದ್ದೊಂದು ಘೋರ ಪ್ರಸಂಗ ಚಕ್ರವರ್ತಿನಿ ಒಬ್ಬಳಿಗೆ ಗಂಡಂತರೆದರಿಗೆ ಬೇರವಾಗಿ ಒಬ್ಬ ದುಷ್ಟ ಮಾಡ್ತಾ ಇದ್ದಾನೆ ಇದು ತಪ್ಪು ಎಂಬ ಮಾತನ್ನು ಭೀಷ್ಮ ಹೇಳಲಿಲ್ಲ ಆಗಲೇ ಹೇಳಿದೆ ಜೋಜಿನಲ್ಲಿ ಸೋತ ತಪ್ಪೇ ಪ್ರಶ್ನೆ ಬಿಟ್ಬಿಡಿ ಒಂದು ಹೆಂಗಸನ್ನು ಇಷ್ಟು ಆರ್ತಲಾಗಿ ಅಬಲಿಯಾಗಿದ್ದದ್ದನ್ನು ಹಿಂಸೆ ಮಾಡಬಹುದೇ ತಪ್ಪೆ ಎಂಬುದಾಗಿ ಹೇಳಲಿಲ್ಲ ಆ ಹೆಣ್ಣು ಎಷ್ಟು ಒದ್ದಾಡಿರಬಹುದು ಆಕೆ ಹೃದಯದ ಅಂತರಾಳವನ್ನು ದುಗುಡವನ್ನು ಯಾರು ಬರೆದಾರು ಯಾವ ಕವಿ ಬರೆದಾನು ವೇದು ಯಾತ್ರ ಚಿತ್ರಸೂತಕ್ಕೆ ಹೋಗಲಿಲ್ಲ ಆ ಕೃಷ್ಯಮಾಣೆ ವಸನೆ ದ್ರೌಪದ್ಯಾ ಚಿಂತಿತೋ ಹರಿಹಿ ಒಂದು ಶ್ಲೋಕದಲ್ಲಿ ಮುಂದಕ್ಕೆ ಸೇರಿಸಿಬಿಟ್ರು ಅತ್ಯಂತ ಅಸಹನೀಯವಾದ ಪ್ರಸಂಗವನ್ನು ಏನಂತ ವಿವರಿಸೋದು ಅಂತ ಅಯ್ಯೋ ಈ ಐವರು ಗಂಡಂದರು ನನ್ನನ್ನು ಕಾಪಾಡೋದಿಲ್ಲ ಏನು ಮಾಡಬೇಕು ಏನು ಮಾಡಬೇಕು ಜ್ಞಾತಮ್ಮಯ ನಾಪುರಾಗಿ ತಮ್ಮ ಮಹಾತ್ಮನ ವಸಿಷ್ಠರು ಹಿಂದೆ ನನಗೆ ಉಪದೇಶ ಮಾಡಿದ್ರು ಸಕಾಲಕ್ಕೆ ನೆನಪು ಉಂಟಾಯಿತು ಮಹತ್ಯಾಪದಿ ಸಂಪ್ರಾಪ್ತೆ ಸ್ಮರ್ತವ್ಯೋ ಭಗವಾನ್ ಹರಿ ಆಪತ್ತು ಉಂಟಾದಾಗ ಶ್ರೀಹರಿಯನ್ನು ಧ್ಯಾನ ಮಾಡು ಭಗವಂತ ರಕ್ಷಿಸ್ತಾನೆ ಅಂತ ಹೇಳಿದ್ದು ದ್ರೌಪದಿಯ ಪೂರ್ವ ಪುಣ್ಯದಿಂದ ಸ್ಮರಣೆ ಉಂಟಾಯಿತು ಸ್ಮರಣೆ ಉಂಟಾದ ಕೂಡಲೇ ಗೋವಿಂದೇಚ ಸಮಭಾಷ್ಯ ಕೃಷ್ಣೇತಿ ಚ ಪುನಃ ಪುನಃ ಮನಸ ಮಾಸ ದೇವಂ ನಾರಾಯಣಂ ಹರಿಂ ಮನಸ್ಸಿನಿಂದ ಶ್ರೀಕೃಷ್ಣನನ್ನು ಧ್ಯಾನ ಮಾಡ್ತಾ ಇದ್ದಾಳೆ ಗೋವಿಂದೇಚ ಸಮಾಭಾಷ್ಯ ಗೋವಿಂದ ಅಂದಳು ಬಿಕ್ಕಿದಳು ಮುಂದಕ್ಕೆ ಮಾತು ಬರಲಿಲ್ಲ ಕೃಷ್ಣೇತಿ ಚ ಪುನಃ ಪುನಃ ಕೃಷ್ಣ ಕೃಷ್ಣ ಅಂತ ಹೇಳ್ತಾ ಇದ್ದಾಳೆ ಮನಸ ಚಿಂತೆಯ ಮಾಸ ದೇವಂ ನಾರಾಯಣಂ ಪ್ರಭುಂ ಶಂಖಚಕ್ರಗದಾಪಾಣೆ ದ್ವಾರಕಾ ನಿಲಯಾಚ್ಯುತ ಗೋವಿಂದ ಪುಂಡರೀಕಾಕ್ಷ ರಕ್ಷಮಾಂ ಶರಣಾಗತ ಸಂಧ್ಯಾ ಮಾಡುವಾಗ ನಮಗೆ ಹಿರಿಯರು ಈ ಶ್ಲೋಕ ಹೇಳ್ಕೊಡ್ತಾರೆ ರಕ್ಷಮಾಂ ಶರಣಾಗತಂ ಪುಲ್ಲಿಂಗದಲ್ಲಿ ಹೇಳ್ಕೊಟ್ಟಿದ್ದಾರೆ ಶಂಖಚಕ್ರ ಗದಾಪಾಣೆ ಮಹಾವಾಕ್ಯ ಇದು ದ್ವಾರಕಾ ನಿಲಯ ಗೋವಿಂದ ಪುಂಡರೀಕಾಕ್ಷ ರಕ್ಷಮಾಂ ಶರಣಾಗತಾಂ ಶಂಖಚಕ್ರ ಕದಾಪಾಣೆ ಇದು ಒಂದೊಂದಕ್ಕೂ ಅಭಿಪ್ರಾಯ ಉಂಟಂತೆ ತನಿಶ್ಲೋಕಿ ಅಂತ ಒಂದು ವ್ಯಾಖ್ಯಾನ ತಮಿಳಿನಲ್ಲಿ ಪೆರೆಯವಾಚಾನ್ ಪಿಳ್ಳೆ ಅಂತ ಒಬ್ಬರು ಮಹಾ ವ್ಯಾಖ್ಯಾನಕಾರ ವ್ಯಾಖ್ಯಾನ ಚಕ್ರವರ್ತಿ ಇದಕ್ಕೆ ಹೇಳ್ತಾರೆ ಸ್ವಾಮಿ ಶಂಖಚಕ್ರ ಕದಾಪಾಣೆ ನನ್ನ ಯಾತಕ್ಕೂ ರಕ್ಷಿಸ್ತಾ ಇಲ್ಲ ನೀನು ನಿರಾಯುಧ ಅಂತ ಹೇಳ್ಬೋದಾದರೆ ಹಾಗಲ್ಲ ಶಂಖಚಕ್ರ ಕದಾಪಾಣೆ ಭಕ್ತರ ರಕ್ಷಣೆಗೆ ಶಂಖಚಕ್ರಗಳಿವೆ ನಿನ್ನಲ್ಲಿ ನಾನು ಇದ್ದ ಜಾಗದಲ್ಲಿ ಇರಬಲ್ಲಮ್ಮ ನಾನು ಗೋಕುಳ ಬಿಟ್ಬಿಟ್ಟಿದ್ದೀನಲ್ಲ ನಾನೇ ನಿರ್ವಾಸಿತ ನಿರಾಶ್ರಿತ ಅಂತ ಹೇಳೋದಾದರೆ ದ್ವಾರಕ ನೆಲ ಯಾಚ್ಯುತ ಸಮುದ್ರ ಮಧ್ಯದಿಂದ ಭೂಮಿಯನ್ನು ತಂದು ನಿನ್ನವರನ್ನು ರಕ್ಷಿಸಿದವರಿಗೆ ನಾನೊಬ್ಬಳು ಮಾತ್ರ ಭಾರವಾದನೆ ಗೋವಿಂದ ನನ್ನ ಕಷ್ಟ ತಿಳಿದವನಲ್ಲ ನೀನು ಗೋ ಶಬ್ದಕ್ಕೇಂದ್ರಿಯ ಅಂತ ಅರ್ಥ ನನ್ನ ಇಂದ್ರಿಯಗಳಲ್ಲಿವೆ ಮನಸ್ಸಲ್ಲಿವೆ ನೀನು ಪುಂಡರೀಕಾಕ್ಷ ಒಂದು ಕಳ್ಳಲ್ಲಿ ಚಂದ್ರನನ್ನು ಒಂದು ಕಣ್ಣಲ್ಲಿ ಸೂರ್ಯನನ್ನು ಉಳ್ಳಂಥ ನೀನು ನಿಗ್ರಹ ಅನುಗ್ರಹ ಎರಡೂ ಸಾಮರ್ಥ್ಯವುಳ್ಳವನು ರಕ್ಷಮಾಂ ಶರಣಾಗತ ರಕ್ಷಿಸ್ತೇನಮ್ಮ ರಕ್ಷಿಸು ಅಂತ ನೀ ಕೇಳಲಿಲ್ಲವಲ್ಲ ಅಂತ ಅನ್ನೋದಾದರೆ ರಕ್ಷಮಾಂ ಬಾಯಿ ಬಿಟ್ಟು ಹೇಳ್ತಾ ಇದ್ದೇನೆ ಯಾರನ್ನ ಶರಣಾಗತ ಬಾಯಿ ಬಿಟ್ಟು ಶರಣಾಗತಿ ಮಾಡಿದ್ದೇನೆ ಇದರಲ್ಲಿ ಏನೂ ಕುಂದು ಕೊರತೆ ಇಲ್ಲ ಪರಿಪೂರ್ಣ ಶರಣಾಗತಿ ನನ್ನನ್ನು ರಕ್ಷಿಸ ರಕ್ಷಿಸು ಎಂಬುದಾಗಿ ದ್ರೌಪದಿ ಒಂದೇ ರೀತಿ ಉದುರುತ್ತಾ ಇದ್ದಾಳೆ ಕರಿಮಕರಿಗ ಸಿಕ್ಕಿ ಮೊರೆಯಿಡುತ್ತಿರುವಾಗ ಆದಿಮೂಲವೆಂಬ ನಾಮವೇ ಕಾಯಿತೋ ಪ್ರಹ್ಲಾದನ ಪಿತ ಬಾಜಿಸುತ್ತಿರುವಾಗ ನರಹರಿ ಎಂಬ ನಾಮವೇ ಬಾಲಯ ಸಭೆಯಲ್ಲಿ ಸೀರೆಯ ಸೆಳೆವಾಗ ಕೃಷ್ಣ ಕೃಷ್ಣ ಎಂಬ ನಾಮವೇ ಕಾಯಿತೋ ಯಮನ ದೂತರು ಬಂದು ಅಜಮಿಳನ ಎಳೆವಾಗ ನಾರಾಯಣನೆಂಬ ನಾಮವೇ ಕಾಯಿತೋ ಆ ಮರ ಈ ಮರ ಧ್ಯಾನಿಸುತ್ತಿರುವಾಗ ರಾಮ ರಾಮ ಎಂಬ ನಾಮವೇ ಕಾಯಿತೋ ಹಸುಳೆ ಆಧ್ರುವರಾಯ ಅಡವಿಗೆ ಪೋಪಾಗ ವಾಸುದೇವನೆಂಬ ನಾಮವೇ ಕಾಯಿತೋ ನಿನ್ನ ನಾಮಕ್ಕೆ ಸರಿ ಕಾಣೆನೋ ಜಗದೊಳು ಘನ ಮಹಿಮಾ ಪುರಂದರ ವಿಠಲ ಪುರ ಸಿರಿ ಪುರಂದರ ವಿಠಲ ಘನ ಮಹಿಮ ಸಿರಿ ಪುರಂದರ ವಿಠಲ ನೀನ್ಯಾಕೋ ನಿನ್ನ ಹಂಗ್ಯಾಕೋ ಪುರಂದರದಾಸರು ಒಂದು ಹಾಡಿನಲ್ಲಿ ಭಗವಂತನ ಶ್ರೀನಾಮದ ಮಹಿಮೆಯನ್ನು ಕುರಿತು ಹೇಳಿದ್ದಾರೆ ನಮಗೆ ಇವತ್ತು ಇದ್ರ ಮೇಲೆ ಇನ್ನಷ್ಟು ತುಂಬ ಬೆಳೆಸಬೇಕು ವಿಷಯ ಪ್ರಮೇಯಗಳನ್ನು ಭಕ್ತಿ ಸಿದ್ಧಾಂತ ಭಗವಂತ ದೊಡ್ಡವನು ಭಗವಂತನ ನಾಮ ದೊಡ್ಡದೋ ಅದಕ್ಕೆ ಉತ್ತರಗಳನ್ನು ಹೇಳ್ತಾರೆ ಭಗವಂತನೆಂಬುವುದು ಬಂಗಾರ ಇದ್ದ ಹಾಗೆ ಭಗವಂತನ ಶ್ರೀನಾಮ ಎಂಬುವುದು ಬಂಗಾರದಿಂದ ಮಾಡಿದ ಒಡವೆ ಇದ್ದ ಹಾಗೆ ಒಡವೆಯನ್ನು ಧರಿಸ್ತಾರೆ ಹೊರತು ಬಂಗಾರದ ಗಟ್ಟೆಯನ್ನು ಯಾರು ಹಾಕ್ಕೊಳ್ಳೋದಿಲ್ಲ వాక్య ప్రభావం పోలెందు ಪ್ರಭಾವಂ ప్రభావం அவந்தூரஸ்தனானாலும் இது கெட்டி நின்று உதவும் திரௌபதிக்கு ஆபத்திலே புடவை சுரந்தது திருநாமவிரே வெளிலோಕಾಚಾರ್ಯರೆಂಬ ಆಚಾರ್ಯರು ತಮಿಳಿನಲ್ಲಿ ಮುಮುಕ್ಷು ಪಡಿ ಎಂಬ ಗ್ರಂಥದಲ್ಲಿ ಭಗವಂತನಿಗಿಂತ ಅವನ ಶ್ರೀನಾಮ ದೊಡ್ಡದು ಅನ್ನೋದಕ್ಕೆ ಈ ಪ್ರಮಾಣಗಳನ್ನು ಕೊಡ್ತಾರೆ ಭಗವಂತ ಸಗುಣನೋ ನಿರ್ಗುಣನೋ ಅವನ ಆಕಾರವುಳ್ಳವನೋ ಇಲ್ಲವೋ ಅದರ ಮೇಲೆ ಚರ್ಚೆ ನೀವು ಮಾಡ್ಬೋದು ಆದರೆ ಭಗವಂತನ ಶ್ರೀನಾಮವೆಂಬುದು ಎಂಬುದು ಅದು ಸಾಕಾರವಾದದ್ದು ಸಗುಣವಾದದ್ದು ನಾಲಿಗೆ ಹೇಗಟ್ಟಿರ್ತದೆ ಸುಲಭವಾಗಿ ಎರಡು ಮೂರು ಅಕ್ಷರಗಳಲ್ಲಿ ಹೇಳಬಹುದು ದ್ರೌಪದಿಗೆ ಆಪತ್ ಕಾಲದಲ್ಲಿ ಮಾನ ಸಂರಕ್ಷಣೆ ಮಾಡಿದವನು ಶ್ರೀಕೃಷ್ಣನಲ್ಲ ಅವನ ಹೆಸರೇ ಆ ಕೆಲಸವನ್ನು ಮಾಡಿತು ತುಂಜುಂಪೋದು ಅಳೆಮಿನ್ ತುಯರಿಲೀರ್ ಸೊಲ್ಲಿಲುಂ ರಾಮ್ ಬೆತ್ತ ತಾಯಿನ ಮಾಯಿನ ಶಯ್ಯಂ ತಿರುಮಂಗಿ ಆಳ್ವಾರರು ತಮ್ಮ ಪೆರಿಯ ತಿರುಮಳಿ ಪ್ರಬಂಧದಲ್ಲಿ ಕೂಡ ತುಂಜುಂಪೋದು ಹಳೆ ಮೀನ್ ಕಷ್ಟ ಬಂದ ಕರೀರಿ ನಮ್ಗೆ ಕಷ್ಟ ಬರಲೇ ಇಲ್ವಲ್ಲ ಅಂದರೆ ತುಯರಿಲೀರ್ ಸೊಲ್ಲಿಲೊಮ್ ನನ್ ರಾಮ್ ಕಷ್ಟ ಇಲ್ಲದೆ ಇರುವಾಗ ಹೇಳಿದರೂ ಕೂಡ ತುಂಬ ಒಳ್ಳೆಯದು ಪೆತ್ತ ತಾಯಿನು ಮಾಯಿನ ಶಯ್ಯಂ ಹೆತ್ತ ತಾಯಿಗಿಂತ ನಮಗೆ ಉಪಕಾರವನ್ನು ಮಾಡುತ್ತೆ ಕೇಶವ ಕೇಶವಾವೆನ್ನ ನಾಳುಂ ಕೊಡವಿನೈ ಶಯ್ಯಂ ಕೂತಿನ್ ತಮರ್ಗಳಂ ಕುರು ಇಲ್ಲ ನೆಟ್ಟಿಗಿಡುವಾಗ ಒಂದ್ಸಲ ಸಲ ಕೇಶವ ಅಂದ್ಬಿಟ್ರೆ ವಿಷ್ಣು ಭಕ್ತರು ಹತ್ತಿರ ಬಂದು ನಿಂತ್ಕೊಂಡ್ಬಿಡ್ತಾರೆ ಯಮದೂತರು ಓಡಿ ಹೋಗಿಬಿಡ್ತಾರೆ ವಿಡಮುಡೈ ಅರವಿಲ್ ಪಳ್ಳಿ வெரும்பினான் சுரும்பும் மலற்றும் ತಡಮುಡೆ ಬಯಲ್ ಅನಂತಪುರನ ಹರ್ಪುವುದು ಮಿನ್ರೇ ತಿರುವನಂತಪುರದಲ್ಲಿ ಮಲಗಿದ್ದಾನಲ್ಲ ಸ್ವಾಮಿ ಅವನ ಹೆಸರನ್ನು ಹೇಳಬೇಕು ಭಗವಂತನ ಶ್ರೀನಾಮ ನಮ್ಮ ರಕ್ಷಣೆಗೆ ಬಂದು ಬಿಡಿತು ದ್ರೌಪದಿ ತಿರುನಾಮಂ ಸೊಲ್ಲ ಗೋವಿಂದ ಎಂದ್ರವಾರೆ ನಮ್ಮ ಪೇರೈ ಚೊನ್ನಾಳ್ என்று ತಿರುವುಳ್ಳಂ ಪುಣ್ಪಟ್ಟಿರುಕುಮನಿರೇ ಮನಸ್ಸು ನೊಂದು ಹೋಯಿತಂತೆ ಒಂದು ಮಹಾವಾಕ್ಯವನ್ನು ಹಿರಿಯರು ವ್ಯಾಖ್ಯಾನಗಳಲ್ಲಿ ಸೇರಿಸಿಟ್ಟಿದ್ದಾರೆ ಕೃಷ್ಣಾವತಾರ ಮುಗಿಯುವಾಗ ಸ್ವಾಮಿ ನೆಲೆಸಿಕೊಳ್ತಾನೆ ತನ್ನ ಅವತಾರ ಕಾಲದಲ್ಲಿ ತಾನು ಮಾಡಿದ್ದೇನು ಬಿಟ್ಟಿದ್ದೇನು ಎಲ್ಲಿ ಫೈಲ್ಯೂರ್ಸ್ ಎಲ್ಲಿ ಸಕ್ಸಸ್ ನೆನೆಸಿಕೊಂಡು ಸ್ವಾಮಿ ಕೃಷ್ಣ ಶರೀರವನ್ನು ಬಿಟ್ಟು ವೈಕುಂಠಕ್ಕೆ ಹೋಗುವ ಕೊನೆಯಲ್ಲಿ ನೆಲೆಸಿಕೊಂಡಿದ್ದು ದ್ರೌಪದಿಯನ್ನು ನಾ ಅತಿ ಸ್ವಸ್ಥಮನಾಯವು ಕೃಷ್ಣಾವತಾರದ ಕೊನೆಗಳಿಗೆಗಳು ಅಂತ ಒಂದು ಕಾದಂಬರಿ ಬರೆದಿದ್ದೇನೆ ನೋಡಿ ಅದರಲ್ಲಿ ಈ ವಿಷಯಗಳನ್ನು ತಾವು ನೋಡಬೇಕು ಅಯ್ಯೋ ನಾ ದ್ರೌಪದಿಯನ್ನು ಸಕಾಲದಲ್ಲಿ ಕಾಪಾಡಲಿಲ್ವಲ್ಲ ಮುಖ ತೋರಿಸ್ಲಿಲ್ವಲ್ಲ ಆಪತ್ಕಾಲದಲ್ಲಿ ನನ್ನ ಹೆಸರು ಅದು ತನ್ನ ಕೆಲಸವನ್ನು ಮಾಡಿಬಿಡುತ್ತೆ ಹೊರತು ನಾನಾಗಿ ಹೋಗಲಿಲ್ವಲ್ಲ ಅತಿ ಸ್ವಸ್ಥ ಮನಃ ಮನಸ್ಸು ನೆಟ್ಟಿಗೆಲ್ಲದೆ ದ್ರೌಪದಿ ನನ್ನನ್ನು ಕ್ಷಮಿಸಮ್ಮ ನನ್ನನ್ನು ಕ್ಷಮಿಸು ತಾಯಿ ಅವತಾರ ವ್ಯರ್ಥವಾಯಿತು ನಿನ್ನ ಸಕಾಲದಲ್ಲಿ ಆಪತ್ತು ಬರದೇ ಇರುವಂತೆ ದುರ್ಯೋಧನಾದಿಗಳಿಗೆ ಸದ್ಬುದ್ಧಿ ಕೊಟ್ಟು ಕಾಪಾಡಲಿಲ್ಲ ಎಂಬುದಾಗಿ ವ್ಯಸನಪಟ್ಟ ನಿರೇ ಹುಣ್ಣು ಅಂದರೆ ಹುಣ್ಣು ತುಂಬ ಮನಸ್ಸು ನೊಂದುಕೊಂಡಿದ್ದ ಕೃಷ್ಣ ಅಪ್ಪೋದು ಸದಸ್ಯಲ್ ಪಿರಂದ ಪರಿಭವಂ ಪರಿಭವ ಹಚ್ಚೈದೇಯಂ ಅವಳಿಗೇನು ಮಾನರಕ್ಷಣೆ ಆಯಿತು ಶ್ರೀನಾಮದ ಪ್ರಭಾವದಿಂದ ವಸ್ತ್ರಗಳು ಒಂದರ ಮೇಲೊಂದು ಅಕ್ಷಯವಾಗಿ ಉಂಟಾದರೂ ಕೂಡ ಕೃಷ್ಣ ಹೇಳಿದಂತೆ ನಮ್ಮ ಪೇರೆ ಇಚ್ಚಲ್ಲಿ ಕೂಪಿಟ್ಟವಳಕ್ಕೆ ಹೆಸರು ಹಿಡಿದು ಕರೆದವಳಿಗೆ ಆತ್ತ ಮೇಲೆ ಮುಖಂ ಕಾಟ ಬೆಟ್ಟಳ ಹೋಗಿ ಹತ್ತಿರದಲ್ಲಿ ಮುಖ ತೋರಿಸ್ಲಿಲ್ಲ ನಾನು ಉದನೆಯರೇ ಅಲ್ಲಿಂದ ಅವತಾರ ಮುಗಿಯೋ ತನಕ ದ್ರೌಪದಿ ಸಾಲ ತೀರಿಸಲಿಲ್ಲ ನಮ್ಮ ಪೇರ್ ನಾವು ಇವಳು ಶೈದಲೋಮಿರೆ ಎಂದು ಅಸಂಗತ ಮಹ ಇರಡು ಶಬ್ದತೆ ಚೊಲ್ಲ ಅದು ವಿಷಹರಣತಿ ಉಡಲಾಹ ನಿಂದಿರೆ ಶಬ್ದ ಶಕ್ತಿಯಾಲೆ ಶ್ರೀಹರಿ ಎಂಬುವ ಶ್ರೀನಾಮ ಕೃಷ್ಣ ಎಂಬುವ ಶ್ರೀನಾಮ ಅಸಂಗತವಾಗಿ ನಾರಾಯಣ ಅಂತ ಕೂಡಿಸಿದರೂ ಕೂಡ ವಿಷಹರಣ ಮಂತ್ರದಲ್ಲಿ ಔಷಧ ಪೇಷಣೆ ಮಾಡುವಾಗ ಶುಶ್ರುತ ಚರಕ ಸಂಹಿತೆಗಳಲ್ಲಿ ಭಗವಂತನ ಶ್ರೀನಾಮಕ್ಕೆ ಎಷ್ಟೊಂದು ಮಹಿಮೆ ಇದೆ ಎನ್ನುವುದನ್ನು ಆಯುರ್ವೇದಾದಿ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಅಯ್ಯೋ ಇವಳು ನಾನು ಸಕಾಲದಲ್ಲಿ ಏನೂ ಮಾಡಲಿಲ್ವಲ್ಲ ಅಂತ ತುಂಬ ಕೊರತೆ ಪಟ್ಟ ಅಂತ ಹೇಳುವ ಈ ಭಾಗ ತುಂಬ ಆಶ್ಚರ್ಯಕರವಾದದ್ದು ತಸ್ಯ ಸಭಾಯಾಂ ಮ್ರಿಯಮಾಣ ವಸ್ತ್ರಾತಿ ಅನ್ಯಾನಿ ತಂಬಾತಿ ಸಹಸಾವಿರಾಸೀತಿ ಕಂಸಾರಿ ಕಾರುಣ್ಯ ಪಯೋಧೇ ಕಲ್ಲೋಲಮಾಲೇವ ದುಕೂಲ ಪಂಕ್ತಿ ಚಂಪು ಭಾರತ ಕೃಷ್ಣನೆಂಬ ಸಮುದ್ರದಲ್ಲಿ ಕರುಣೆಯಂ ಅಲೆಗಳು ಮೇಲೆ ಮೇಲೆ ಎದ್ದಂತೆ ದ್ರೌಪದಿಗೆ ಆ ಸಭೆಯಲ್ಲಿ ಒಂದರ ಮೇಲೊಂದಂತೆ ಬೇರೆ ಬೇರೆ ಬಣ್ಣದಲ್ಲಿ ಬೇರೆ ಬೇರೆ ಬಾರ್ಡರ್ನಲ್ಲಿ ಅನೇಕ ಸಾವಿರ ಸೀರೆಗಳು ಒಂದರ ಮೇಲೊಂದು ಉದ್ಭವವಾಗಿ ದುಶ್ಯಾಸನ ನೋಡಿದ ನೋಡಿದ ಎಲ್ಲಿಂದ ಬರ್ತಾ ಇದೆ ಸೀರೆಗಳು ಹುಟ್ಟಿದ್ದು ಒಂಟಿ ಸೀರೆ ಒಂಟಿ ಸೀರೆಯನ್ನು ಕಳಚುವುದಕ್ಕೆ ನೋಡ್ತಾನೆ ನೋಡ್ತಾನೆ ಗಂಟೆಗಟ್ಟಲೆ ಆಯಿತು ಅವನಿಗೆ ಮೈ ಬೆವರಿಳೀತೆ ಹೊರತು ಆ ಸೀರೆಗಳನ್ನು ಪೂರ್ತಿ ಎಳೆಯುವುದಕ್ಕಾಗಲಿಲ್ಲ ಸಭೆಯಲ್ಲಿ ಇದ್ದವರೆಲ್ಲ ಎದ್ದು ನಿಂತರು ದ್ರೌಪದಿ ತಾಯಿಗೆ ಕೈ ಮುಗಿದ್ರು ಅಮ್ಮ ನೀನು ಸಾಮಾನ್ಯಗಳಲ್ಲ ತಾಯಿ ನಿನ್ನಲ್ಲಿ ಇಷ್ಟೊಂದು ವಿಶೇಷ ಇಟ್ಟಿದ್ದಾನೆ ಭಗವಂತ ನಾವು ಹೇಳ್ಬೋದು ಭಗವಂತನ ಶ್ರೀನಾಮ ನೀ ಹೇಳಿದ ರೀತಿಗೂ ನಾವು ಹೇಳಿದ ರೀತಿಗೂ ಎಷ್ಟು ವ್ಯತ್ಯಾಸ ಭಗವಂತ ಕೊಳೆದಿದ್ದಾನೆ ಎಂಬುದಾಗಿ ಭೀಷ್ಮ ದ್ರೋಣಾದಿಗಳೆಲ್ಲ ಎದ್ದು ನಿಂತು ಕೈ ಮುಗಿತಾ ಇದ್ದಾರೆ ಚಿತ್ರಪಟದಲ್ಲಿ ಯಾರು ಬರೀಬೇಕು ಹೀಗೆ ಬರೆಯೋದಿಲ್ಲ ಸಾಮಾನ್ಯವಾಗಿ ಚಿತ್ರವನ್ನು ದ್ರೌಪದಿ ಎರಡೂ ಕೈಗಳನ್ನು ಬಿಟ್ಟು ಸ್ವಪ್ರಯತ್ನವನ್ನು ವರ್ಜಿಸಿ ತಲೆ ಮೇಲೆ ಕೈ ಮುಗಿದಿದ್ದಾಳೆ ಶರಣಾಗತಿ ಎಂಬುವ ತತ್ವ ಕೇಳ್ತಾರೆ ಸ್ವಪ್ರವೃತ್ತಿ ನಿವೃತ್ತಿ ಅಂತ ಒಂದು ವ್ಯಾಖ್ಯಾನ ತನ್ನನ್ನು ತಾನೇ ಕಾಪಾಡಿಕೊಳ್ತೇನೆ ಎನ್ನುವ ಕಿಂಚಿತ್ ಅಹಂಕಾರ ಇರುವ ತನಕ ಭಗವಂತ ನಮಗೆ ಒಲಿಯುವುದಿಲ್ಲ ನನ್ನ ಭಾರವೆಲ್ಲ ನಿನ್ನದು ನನ್ನ ಭಯವೆಲ್ಲ ನಿನ್ನದು ನನ್ನದೆಂಬುದು ಏನೂ ಇಲ್ಲ ಅಂತ ಪರಿಪೂರ್ಣ ಆಕಿಂಚನ್ಯ ಭಾವವನ್ನು ತೋರಿಸಬೇಕು ದ್ರೌಪದಿ ನೋಡ್ತಾ ಇದ್ರು ತನ್ನ ಕೈಯಿಂದ ತಾನೇ ಮಾನ ಸಂರಕ್ಷಣೆ ಮಾಡಿಕೊಳ್ಳೋದಕ್ಕೆ ಒಂದು ಕಡೆಯಿಂದ ಎದೆಯನ್ನು ಮುಚ್ಚಿಕೊಳ್ತಾ ಇದ್ದಾಳೆ ಅದನ್ನು ಬಿಟ್ಟು ಎರಡೂ ಕೈಯನ್ನು ಕೈ ತಲೆ ಮೇಲೆ ಮುಗಿದ ಮೇಲೆ ಇದು ಆಶ್ಚರ್ಯ ನಡೆದು ಹೋಯಿತು ದುರ್ಯೋಧನ ನೋಡಿದ ಏನೋ ಮಾಯ ಮಾಡಿದ್ದಾನೆ ಕೃಷ್ಣ ನಂಬಲಿಲ್ಲ ಕಣ್ಣೆದುರಿಗೆ ಪವಾಡ ನಡೆದರೂ ಕೂಡ ಅನೇಕರು ಇವತ್ತಿಗೂ ಪವಾಡಗಳನ್ನು ನಾವು ನಂಬುವುದಿಲ್ಲ ರಾಮಸೇತು ಅಂತ ಒಂದಿದೆ ರಾಮಸೇತು ಅಂತಲೇ ದಾಖಲೆ ಇದೆ ಸೇತುಪತಿ ಮಹಾರಾಜರು ಅಂತಿದ್ರು ಅವರ ಅರಮನೆ ಇದೆ ನಾವೆಲ್ಲ ನೋಡಿದ್ದೇವೆ ತೇಲು ಸೇತುವೆ ಕಣ್ಣಿಂದ ನಾವು ನೋಡಿದ್ದೇವೆ ಒಡಿಬೇಕು ಅಂತ ಏನೇನೋ ಪ್ರಯತ್ನ ಮಾಡಿದರು ಜರ್ಮನಿಯಿಂದ ಯಂತ್ರಗಳನ್ನು ತರಿಸಿದರು ಕೋಟಿಗಟ್ಟಲೆ ಹಣ ತಂದು ಸುರಿದು ಸಮುದ್ರದಲ್ಲಿ ಹಾಕಿದ ಯಂತ್ರಗಳೇ ಮುಳುಗಿ ಹೋದವು ಒಂದು ಕಲ್ಲನ್ನು ಅಲಗಾಡಿಸೋದಕ್ಕಾಗಲಿಲ್ಲ ಇಡೀ ಭಾರತ ದೇಶ ರಾಜಕಾರಣ ಅದರ ವಿರುದ್ಧವಾಗಿ ನಿಂತಿತು ಯಾತಕ್ಕೆ ಕೇಳ್ತೇವೆ ಅಂದರೆ ನಿಮ್ಮ ಕಣ್ಣೆದ್ರಿಗೆ ನೋಡ್ತೀವಿ ಆ ಸೇತುವೆ ಒಂದು ಕಲ್ಲು ಕದಲಿಸೋಕ್ಕಾಗಲಿಲ್ಲ ಜನಸಾಮಾನ್ಯರೇನು ಹೇಳ್ತಾರೆ ಏನೋ ಹಳೆ ಕಾಲದ್ದು ಆಗಿರ್ಬೋದು ಕಾಕತಾಳಿವೆ ಹೊರತು ಇದರಲ್ಲಿ ಭಗವಂತನ ಮಹಿಮೆ ಇದೆ ಎನ್ನುವುದನ್ನು ಒಪ್ಪುವುದಕ್ಕೆ ತಯಾರಾಗಿಲ್ಲ ಭೌತ ಪ್ರಪಂಚದಲ್ಲಿ ನಡೆಯುವುದೆಲ್ಲವನ್ನು ಭೌತ ರೀತಿಯಲ್ಲೇ ವಿವರಿಸ್ತಾರೆ ಭೌತಾತೀತವಾದ ಶಕ್ತಿಯನ್ನು ಸಾಮಾನ್ಯವಾಗಿ ಮನುಷ್ಯ ಒಪ್ಪುವುದಿಲ್ಲ ಮಿಂಚಿನಲ್ಲಿ ಗುಡುಗಿನಲ್ಲಿ ಮಳೆಯಲ್ಲಿ ಈ ಚಕ್ರದಲ್ಲಿ ಕೂಡ ನಾವು ಕಾಣಬಹುದು ವರ್ಷ ವರ್ಷಕ್ಕೆ ಅದೇ ತಿಂಗಳಲ್ಲಿ ಮಳೆ ಯಾತಕ್ಕೆ ಬರ್ತದೆ ಅದೇ ಅದೇ ತಿಂಗಳಲ್ಲಿ ಬೇಸಿಗೆ ಯಾತಕ್ಕೆ ಬರ್ತದೆ ಋತುಚಕ್ರ ತಪ್ಪದೆ ಯಾತಕ್ಕೆ ಓಡಾಡ್ತಾ ಇದೆ ಈ ನಿಯತಿಯಲ್ಲಿ ದೇವರು ಕಾಣಿಸೋದಿಲ್ಲವೇ ಹಸಿ ಭೂಮಿಯಲ್ಲಿ ಹಾಕಿದರೆ ಬೆಳೆ ಎಂಬುದು ಯಾತಕ್ಕೆ ಮೇಲಕ್ಕೆ ಬೆಳೆಯುತ್ತೆ ಗೆಡ್ಡೆ ಗಣಸುಗಳು ಯಾತಕ್ಕೆ ಕೆಳಗೆ ಬೆಳೆಯುತ್ತೆ ಈ ನಿಯತಿಯಲ್ಲಿಯೇ ನಾವು ಭಗವಂತ ಕಾಣ್ಬೋದು ಅದಕ್ಕಾಗಿ ಋಗ್ವೇದದಲ್ಲಿ ಭಗವಂತನ ಅಂದರು ಋತಸ್ಯ ಗೋಪ್ತ ನಿಯಮಗಳ ರಕ್ಷಕ ಅಂದರು ಇದೆಲ್ಲ ಒಳಗಿನ ಕಣ್ಣು ಹೃದಯದ ಒಳಗಡೆ ನಮ್ಮಲ್ಲಿರ್ತಕ್ಕವನನ್ನು ನಾವು ಒಳಗಿಂದ ಕಾಣ್ತಕ್ಕ ಯೋಗಿಗಳು ಪ್ರತ್ಯಕ್ಷ ಭೋಗಿಗಳಿಗೇನು ಕಳಿಯೋದಿಲ್ಲ ಹೇ ನಾಥ ಹೇ ರಮಾನಾಥ ವ್ರಜನಾಥ ಆರ್ತಿನಾಶನ ಕೌರವಾರ್ಣವಮಗ್ನಾಂ ಮಾಂ ಜನಾರ್ದನ ಸುಜನಾರ್ದನ ಕೃಷ್ಣ ಕೃಷ್ಣ ಮಹಾಯೋಗಿನ್ನೇ ವಿಶ್ವಾತ್ಮನ್ನಿ ವಿಶ್ವಭಾವನ ಪ್ರಪನ್ನಾಂ ಪಾಹಿ ಗೋವಿಂದ ಕುರುಮಧ್ಯೇವಸೀದತಿ ಇತಿ ಅನುಸ್ಮೃತ್ಯ ಕೃಷ್ಣಂ ಸಾ ಹರಿಂ ತ್ರಿಭುವನೇಶ್ವರಂ ಪ್ರಾರುದತೆ ದುಃಖಿತ ರಾಜನ್ನೇ ಮುಖಮಾಚ್ಛಾದ್ಯ ಭಾಮಿನಿ ತಲೆ ಮೇಲೆ ಕೈ ಮುಗಿದಳು ಕೃಷ್ಣ ಅಂದಳು ಅತ್ತಳು ಎರಡೂ ಕೈಗಳಿಂದ ಮುಖಗಳನ್ನು ಮುಚ್ಚಿಕೊಂಡು ಕಣ್ಣನ್ನು ಮುಚ್ಚಿಕೊಂಡು ಕೊಳೋ ಅಂತ ಅಳ್ತಾ ಇದ್ದಾಳೆ ಕೃಷ್ಣಂಚ ವಿಷ್ಣುಂಚ ಹರಿಂ ನರಂಚ ಪ್ರಾಣಾಯ ವಿಕ್ರೋಶತಿ ಯಜ್ಞಸೇನಿ ತತಸ್ತು ಧರ್ಮೋ ಅಂತರಿತೋ ಮಹಾತ್ಮ ಸಮಾವೃಣೋದ್ವೈ ವಿವಿಧೈ ಸುವಸ್ತ್ರೈ ವಸ್ತ್ರಗಳು ಉಂಟಾದವು ನಮ್ಮ ಕನ್ನಡದ ಕವಿ ಬೇಂದ್ರೆಯವರು ಇದನ್ನು ಬೇರೆ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ ಶ್ರೀಕೃಷ್ಣ ಕತ್ತಲೆ ಎಂಬುವ ಸೀರೆಯಿಂದ ಸಭೆಯಲ್ಲಿ ತುಂಬಿದ್ದ ಜನರೆಲ್ಲರ ಕಣ್ಣುಗಳನ್ನು ಮುಚ್ಚಿಬಿಟ್ಟ ಆದ್ದರಿಂದ ದ್ರೌಪದಿ ಮಾನ ಹೋಗಲಿಲ್ಲ ಎಂಬುದಾಗಿ ಉದ್ಯೋಗ ಪರ್ವ ಅಂತ ಒಂದು ಕವನ ಭೀಷ್ಮ ಪರ್ವ ಅಂತ ಒಂದು ಕವನ ಬೇಂದ್ರೆಯವರನ್ನ ಈಚಿನವರು ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟ ಅಂತಹ ವೈದಿಕ ಕವಿ ಪ್ರಾಯಶಃ ಕುಮಾರವ್ಯಾಸ ಆದಮೇಲೆ ಹುಟ್ಟಿ ಬರಲಿಲ್ಲ ನಮ್ಮ ಕನ್ನಡದಲ್ಲಿ ಈ ಪ್ರಸಂಗ ತುಂಬ ರೋಚಕವಾದದ್ದವರಿಗೆ ಇದೆಲ್ಲ ನಡೆಯಿತು ನಡೆಯಿತು ಸಭಾಸದರೆಲ್ಲ ನಿಂತರು ಗಂಟೆಗಟ್ಟಲೆ ವಿಸ್ಮಯವನ್ನು ನೋಡಿದರು ದುರ್ಯೋಧನ ಹೇಳಿದ ದುಶ್ಯಾಸನಿಗೆ ಒಳ್ಳೆಯ ಶೀರುಗಳು ಎಲ್ಲಿಂದೋ ಬಂದಿವೆ ಎಲ್ಲ ಮಡಿಚಿಟ್ಟು ನಮ್ಮ ಆಸ್ಥಾನ ಭಂಡಾರಕ್ಕೆ ಇದನ್ನು ಶೇಖರಿಸು ನೋಡ್ರಿ ಎಂಥ ಕೆಟ್ಟ ಯೋಚನೆ ಪವಾಡದ ಸಂದರ್ಭದಲ್ಲೂ ಕೂಡ ಅವನಿಗೆ ಅರ್ಥ ಸಂಪತ್ತಿ ಮನೆಗೆ ಶೇಖರಿಸು ಅಂತ ಹೇಳ್ತಾ ಇದ್ದಾನೆ ಭೀಮನ ಕೋಪ ತಡೆಯೋಕ್ಕಾಗಲಿಲ್ಲ ಆಗ ಪ್ರತಿಜ್ಞೆಯನ್ನು ಮಾಡ್ತಾನೆ ಮೇ ವಾಕ್ಯಮಾದಧ್ವಂ ಕ್ಷತ್ರಿಯ ಲೋಕವಾಸಿನಃ ಸಭೆಯಲ್ಲಿ ಸೇರಿರ್ತಕ್ಕಂಥ ದುಷ್ಟರೇ ಎಲ್ಲೋ ಹೀನ ಕ್ಷತ್ರಿಯರೇ ಈಗ ನನ್ನ ಪ್ರತಿಜ್ಞೆಯನ್ನೇ ಕೇಳಿ ನೋಕ್ತ ಪೂರ್ವಂ ಇದುವರೆಗೂ ಯಾವನೊಬ್ಬ ಕ್ಷತ್ರಿಯನು ಇಂಥ ಪ್ರತಿಜ್ಞೆಯನ್ನು ಮಾಡಿರ್ಲಿಕ್ಕಿಲ್ಲ ನ ಚಾನ್ಯೋ ಯದ್ವದಿಷ್ಯತಿ ಮೇಲೆ ಬೇರೆ ಯಾರೂ ಮಾಡಲಿಕ್ಕಿಲ್ಲ ನಾನೊಬ್ಬನೇ ಮಾಡ್ತಾ ಇದ್ದೇನೆ ಆ ಪ್ರತಿಜ್ಞೆಯನ್ನು ಯದಿಯೇ ಮುಕ್ತ ಮುಕ್ತವಾಹಂ ನಕುರ್ಯಾಂ ಕುರ್ಯಾಂ ಪೃಥಿವೀಶ್ವರಾಹ ಇಗೋ ಈ ಪ್ರತಿಜ್ಞೆಯನ್ನು ಮಾಡಿ ನೆರವೇರಿಸಿಕೊಳ್ಳಲಿಲ್ಲವಾದರೆ ಮಹಾನಾಂ ಪೂರ್ವೇಶಾಂ ನಾಹಂ ಗತಿಮವಾಪ್ನುಯಾಂ ನನ್ನ ಪೂರ್ವಜರ ಗತಿ ನನಗೆ ಸದ್ಗತಿ ಬರದೇ ಹೋಗಲಿ ಏನದು ಪ್ರತಿಜ್ಞೆ ಅಸ್ಯ ಪಾಪಸ್ಯ ದುರ್ಬುದ್ಧೇ ಭಾರತಾಪಸದಸ್ಯ ಚ ಅಪಸದ ಅಂದರೆ ಕೆಟ್ಟವನು ಭಾರತಾಪಸದ ಭಾರತ ಕುಲದಲ್ಲಿ ಹುಟ್ಟಿದ ಕೆಟ್ಟವನು ಅಯೋಗ್ಯ ಇವನ ನ ಪಿಬೇಯಂ ಬಲಾದ್ವಕ್ಷೋ ಭಿತ್ವಾ ಚೇತಿರುಧರಂ ಯುಧಿ ಈ ದುಶಾಸನ ಎದೆಯನ್ನು ಬಗೆದು ಅವನ ರಕ್ತವನ್ನು ಬೊಗಸ ಬೊಗಸೆಯಾಗಿ ನಾನು ಕುಡಿಯಲಿಲ್ಲವಾದರೆ ನನಗೆ ಸದ್ಗತಿ ಬರದೇ ಹೋಗಲಿ ನನ್ನ ಪಿತೃಗಳ ಲೋಕಕ್ಕೆ ನಾನು ಹೋಗದೆ ಹೋಗಲಿ ಎಂಬುದಾಗಿ ಘೋರ ಪ್ರತಿಜ್ಞೆಯನ್ನು ಮಾಡಿದ್ದಾನೆ ಮೊದಲನೇ ಪ್ರತಿಜ್ಞೆ ತಸ್ಯತೇ ತದ್ವಚ ರೌದ್ರಂ ದೋಮ ಪ್ರಹರ್ಷಣಂ ಸಭೆಯಲ್ಲಿ ಕೂತಿದ್ದವರಿಗೆ ಮೈ ಮೇಲೆ ಕೂದಲೆದ್ದು ನಿಂತುಕೊಂಡಿತು ಇದೊಂದು ಪ್ರತಿಜ್ಞೆ ಮಾಡ್ಬೋದು ಅಂತ ಧೃತರಾಷ್ಟ್ರ ನೆನೆಸಿರಲಿಲ್ಲ ಕಣ್ಣಿಂದ ಇರುವುದ್ರು ಆರಂಭವಾಯಿತು ಏನೋ ಮಾಡಿ ಏನೋ ಆಯ್ತಲ್ಲ ಇದನ್ನು ಮಾತು ಕೇಳಲಿಲ್ವಲ್ಲ ಪ್ರಚಕ್ಷು ಬಹುಲಾಂ ಪೂಜಾಂ ಗುಚ್ಛಂತೋ ಧೃತರಾಷ್ಟ್ರಜಂ ಅಡ್ಗೋಡೆ ಮೇಲೆ ಕೂತಿದ್ದವರು ಕೆಲವರು ಕ್ಷತ್ರಿಯರು ಹಾ ಅಧಿಕ್ ಎಂಬುದಾಗಿ ದುಶಾಸನನ್ನು ದುರ್ಯೋಧನನ್ನು ಬೈತಾ ಬೈತಾ ಭೀಮ ನನ್ನ ಭೇಷ್ ಇವನೀಗ ಗಂಡು ಇಂಥ ಪ್ರತಿಜ್ಞೆ ಮಾಡಿದವನೇ ಗಂಡು ಎಂಬುದಾಗಿ ಸಭೆಯಲ್ಲಿ ಒಂದು ಕ್ಷಣದಲ್ಲಿ ಈ ಕಡೆ ತಿರುಗಿಬಿಟ್ರು ರಾಜಕಾರಣದಲ್ಲಿ ಒಮ್ಮೆ ಆ ಕಡೆ ಇದ್ದವರು ಇನ್ನೊಮ್ಮೆ ಈ ಕಡೆ ಯಾತಕ್ಕೆ ತಿರುಗುತ್ತಾರೆ ಅಂದರೆ ಪವಾಡ ಸದೃಶವಾದ ಕಾರ್ಯ ನೋಡಿದರೆ ಪಕ್ಷಾಂತರ ಮಾಡುವಂತೆ ಆ ಸಭೆಯಲ್ಲಿ ಈ ಬಗೆಯಾಗಿ ಹೋಯಿತು ಯದಾತು ವಾಸ ಸಾಮ್ರಾಶಿ ಸಭಾ ಮಧ್ಯೆ ಸಮಾಚಿತ ತಥೋ ಶ್ರಾಂತೋ ವಿಡಿತ ಸಮಭಾವಿಷತಿ ಸೀರೆ ಎಳೆದು ಎಳೆದು ಕೈ ಸುಸ್ತಾಗಿದ್ದವನು ದೂರಕ್ಕೆ ಹೋಗೊಂದು ಕಡೆಯಲ್ಲಿ ನೆಲದಲ್ಲಿ ಕೂತು ಬಿಟ್ಟ ದುಶಾಸ್ತ್ರ ದುರ್ಗುಟ್ಕೊಂಡು ನೋಡ್ತಾ ಇದ್ದಾನೆ ಭೀ ಭೀಮಾವನನ್ನ ನಾವಿಬ್ಬರುವನ್ನೇ ಕೌರವ್ಯಾ ಪ್ರಶ್ನಮೇತಂ ಇತ್ಯಸ್ಮಃ ಸ ಜನ ಕ್ರೋಶಜಸ್ಮಾತ್ರ ಧೃತರಾಷ್ಟ್ರಂ ವಿಗರಹೆಯನ್ನೇ ಆ ಸಭೆಯಲ್ಲಿದ್ದವರು ಆಗಲೂ ದ್ರೌಪದಿಗೆ ಉತ್ತರವನ್ನು ಕೊಡಲಿಲ್ಲ ಆಗಲಾದ್ರೂ ಭೀಷ್ಮ ಹೇಳ್ಬೋದಾಗಿತ್ತಲ್ಲ ವಿಕರ್ಣನ್ ಜೊತೆಗೆ ಬೇರೆಯವ್ರು ಹೇಳ್ಬೋದಾಗಿತ್ತಲ್ಲ ಇದು ತಪ್ಪು ಅಂತ ಹೇಳ್ಬೋದಾಗಿತ್ತಲ್ಲ ದ್ರೌಪದಿಯ ಪಾತಿವ್ರತ್ಯ ಸ್ಥಾಪಿತವಾಯ್ತಲ್ಲ ಆ ದ್ರೌಪದಿಯ ಮಹಿಮೆಯಿಂದಲ್ಲವೇ ಇವತ್ತು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಕರಗಾಂತ ಮಾಡುವುದು ದ್ರೌಪದಿಯ ಕರಗಾಂತ ಮಾಡುವುದು ಪಂಚಪಾಂಡವರ ದೇವಸ್ಥಾನದಲ್ಲಿ ಒಂದು ಹೆಂಗಸು ಐವರನ್ನು ಹಿಡಿದುಕೊಂಡಳು ಐದು ಮಡಕೆ ನಿಲ್ಲಿಸುವಂತೆ ಅಂಥ ಒಂದು ಧರ್ಮ ಅದನ್ನು ನೋಡಿದ ಮೇಲಾದರೂ ನಂಬಿಕೆ ಉಂಟಾಗಿ ಮಾಡಿ ತಪ್ಪು ಅಂತ ಒಬ್ಬರೂ ಹೇಳಲಿಲ್ಲ ವಿದುರ ಮೇಲೆ ಕೆದ್ದಿದ್ದಾನೆ ವಿದುರ ಮಾತನ್ನಾಡ್ತಾ ಇದ್ದಾನೆ